ಬರೋ ಅಷ್ಟು ಕಿವಿ ಸುಡುವ ಭಕ್ತರ ಕಿವಿ ಸುಡುವಂತೆ ಮೈ ಬಸವಳೆ ವೈಯಂ ಅತ್ಯಂತ ಕೇಳು ಭಾಷೆ ವೈದ್ನಲ್ಲ ಕೇಳ್ತಾ ಕೂತಿದ್ದ ಕೃಷ್ಣ ಅವನಿಗೆ ಸಹಸ್ರನಾಮ ಹೇಳಿದ್ರು ಅಷ್ಟೇ ಶಿಶುಪಾಲ ಬೈದರು ಅಷ್ಟೇ ಅಂತೂ ಒಪ್ಪಿಕೊಂಡಲ್ಲ ನಾ ಮಾಡಿದ ನಿಜ ಎಂಬುದಾಗಿ ಅಂತ ನೂರ ಒಂದನೇ ತಪ್ಪು ಮುಗಿದ ಮೇಲೆ ಕುಂತಿಯನ್ನು ನೋಡಿದ ಅವಳು ತಂಗಿಯನ್ನು ನೋಡಿದ ಚಕ್ರವನ್ನು ತೆಗೆದ ಮುಗಿಸಿಬಿಟ್ಟ ಅದು ಒಂದು ಲೀಲೆ ಶಿಶುಪಾಲ ಸಂಹಾರ ಚಕ್ರ ತಗೊಂಬನ್ರು ಅಂತ ಹೇಳಲಿಲ್ಲ ಆತ್ಮಲೀಲಾಪದೇಶೈ ಅದು ಸ್ಮರಣೆ ಮಾಡಿದ ಕೂಡಲೇ ಕೈಯಲ್ಲಿ ಬಂದು ಬಿಡಿತು ಈ ಬಿಲ್ಲನ್ನು ತಂದಿಟ್ರು ಜನಕರಾಜನ ಸಭೆಯಲ್ಲಿ ಐದು ಸಾವಿರ ಮಸ್ತು ಜಟ್ಟಿಗಳು ಕಥಂಚಿತ ಎಳ್ಕೊಂಡು ಬಂದರು ಬುಸುಗುಟ್ಟು ಹಾವಿನಂತಿತ್ತು ಶಿವಧನಸ್ಸು ವತ್ಸರಾಮಧನು ಪಶ್ಯ ರಾಮ ಬಿಲ್ಲನ್ನು ನೋಡೋ ಲಕ್ಷ್ಮಣ ಈ ಸಭೆಯಲ್ಲಿ ಬಿಲ್ಲನ್ನು ಬಗ್ಗಿಸೋರು ಯಾರೂ ಇಲ್ವೇ ಅಂತ ಬೇರೆ ಕೇಳಿಬಿಟ್ಟ ಜನಕರಾಜ ಲಕ್ಷ್ಮಣ ಕೋಪ ಬಂದುಬಿಡ್ತಂತೆ ಹೊಸ ಅಭಿಪ್ರಾಯ ಮೇಲೆ ಕೆದ್ದಾವನು ನಾ ಮಾಡ್ತೇನೆ ಅಂತ ಸುಮ್ಮನೆ ಇರು ಅಂದ್ರೆ ಇವರು ವತ್ಸ ರಾಮಧನು ಸ್ಪರ್ಶ ರಾಮ ನೀ ನೋಡೋ ಅಂತ ಹೇಳಿದ್ರು ನೀ ನೋಡಿದ್ರೆ ಸುಟ್ಟು ಹೋಗ್ಬೇಕದು ನೋಡಿದೆ ಗುರುಗಳೇ ಬಿಲ್ ಎತ್ತಲೆ ಅಂತ ಕೇಳಿದ ಒಂದೊಂದೇ ಕೇಳ್ತಾರೆ ಎತ್ತು ಅಂದ್ರು ಹಗ ಕಟ್ಲೆಯಿಂದ ಕಟ್ಟು ಅಂದ್ರು <laughs> ಕಬ್ಬಿನ ಜಲ್ಲೆ ಎತ್ತಿದ ಹಾಗೆ ಎತ್ತಿದ ಡಮ್ ಅಂತ ಮುರಿದು ಹೋಯಿತು ಅದು ಲೀಲೆ ಅವ ಲೀಲೆ ಲೀಲೆ ಅಂದ್ರೇನು ಶ್ರಮವಿಲ್ಲದೆ ಮಾಡತಕ್ಕ ವ್ಯಾಪಾರಕ್ಕೆ ಲೀಲೆ ಅಂತ ಹೆಸರು ಯಾವನೊಬ್ಬ ಬರ್ತಾನೆ ಭಿಕ್ಷಕ ಒಂದು ಐದು ರೂಪಾಯಿ ಸಿಕ್ಬೋದೆ ನಿಮ್ಮಿಂದ ಊಟ ಮಾಡಿ ಎಷ್ಟು ದಿವಸ ಆಗಿತ್ತೆಯ ಮೂರು ದಿವಸ ಆಯ್ತು ಸ್ವಾಮಿ ಬರೀ ಕಾಫಿ ಕುಡ್ಕೊಂಡಿದ್ದೀನಿ ಇವನು ಅನಾಯಾಸವಾಗಿ ಐದುನೂರು ರೂಪಾಯಿ ನೋತಿ ಅಟ್ಟು ಕೊಟ್ಟ ಐದುನೂರು ರೂಪಾಯಿ ಕೊಟ್ಟಿದ್ರಿಂದ ಇವನು ಭಿಕ್ಷಕ ಆಗಲಿಲ್ಲ ಐದುನೂರು ರೂಪಾಯಿ ಎತ್ತು ಕೊಡೋದಕ್ಕೆ ಇವನಿಗೆ ಸಂಕಟವೂ ಆಗಲಿಲ್ಲ ಲೀಲೆಯಿಂದ ಕೊಡ್ತಾನೆ ಎಲ್ಲಿ ಶ್ರಮವಿಲ್ಲ ಎಲ್ಲಿ ಕ್ರೀಡೆ ಇರ್ತದೆ ಎಲ್ಲಿ ಮನಸ್ಸಿಗೆ ನೆಮ್ಮದಿ ಇರ್ತದೆ ಆಗ ಭಗವಂತ ಅವತರಣ ವಿಶೇಷೈ ಆತ್ಮಲೀಲಾಪದೇಶೈ ಅವಮತಿಂ ಅನುಕಂಪೆ ಮಂದಚಿತ್ತೇಶು ವಿಂದನ್ನೇ ಲೋಕದಲ್ಲಿ ಮಂದಮತಿಗಳಿದ್ದೇ ಇರ್ತಾರೆ ಅವರು ಎಲ್ಲಕ್ಕೂ ತಪ್ಪು ಹೇಳುವರೆ ಪರ್ಮನೆಂಟ್ ಅಪೋಸಿಷನ್ ಮೆಂಬರ್ಸ್ ಇವರು ಶತ್ರುಪಕ್ಷ ಅಂತ ನೋಡುವರು ಎಲ್ಲವನ್ನು ತಪ್ಪೇ ಹುಡುಕುವವರು ವೃಷಭಿಷಿಖರಿನಾಥ ತ್ವನ್ನಿದೇಶೇನ ನೂನಂ ನೂನಂ ತಾಯಿ ತಯೇ ದಯಾದೇವಿ ನಿನ್ನ ಅಪ್ಪಣೆಯಂತೆ ತ್ವನ್ನಿದೇಶೇನ ನೀನೇ ಹೇಳಿದ್ದೀಯ ಶ್ರೀನಿವಾಸನಿಗೆ ವೆಂಕಟೇಶ್ವರನಿಗೆ ಏನ್ರಿ ಮತ್ಸ್ಯಾವತಾರ ಮಾಡೋಣ ಕೂರ್ಮಾವತಾರ ಮಾಡೋಣ ಯಾಕೆ ಅವನು ಮೀನಿನ ಜನ್ಮ ಎತ್ತೋದಕ್ಕೆ ಬದಲಾಗಿ ನಾವೇ ಎತ್ತಿ ಬಿಡೋಣ ಅವನು ಆಮೆ ಜನ್ಮ ಎತ್ತೋಕೆ ಬದಲಾಗಿ ನಾವೇ ಎತ್ತಿ ಬಿಡೋಣ ಅವನು ಹಂದಿ ಜನ್ಮ ಎತ್ತೋ ಬದಲಾಗಿ ನಾವೇ ಬರಹ ಅವತಾರದಲ್ಲಿ ಹೋಗೋಣ ಅಮ್ಮ ನೀನೇ ಹೇಳ್ಕೊಟ್ಟಿದ್ದೆ ಯಜಮಾನನಿಗೆ ಭಕ್ತ ಪಡುವ ಶಿಕ್ಷೆಯನ್ನ ನಾವೇ ಪಟ್ಟು ಬಿಡೋಣ ಅವನು ಪಟ್ರ ಯಾತನೆ ನಾವು ಪಟ್ರ ಲೀಲೆ ಅಂತ ವೃಷಭ ಶಿಖರಿನಾಥ ತ್ವನ್ನಿದೇಶೇನೂನಂ ಭಜತಿ ಭಾಜಾಂ ಭಾವಿನೋ ಜನ್ಮ ಭೇದಾಂ ಅವರು ಮುಂದೆ ಎತ್ತಬಹುದಾದ ಜನ್ಮಗಳನ್ನು ಇವನೇ ಎತ್ತಿ ಅಕೌಂಟ್ ತೀರಿಸ್ತಾರಂತೆ ಒಂದು ನಡೆದಿದ್ದ ವೃತ್ತ ಅಂತ ಹೇಳ್ತೇವೆ ಈ ಊರಲ್ಲಿ ಪೆಟ್ರೋಲ್ ಬಂಕ್ಗಳು ಎಷ್ಟಿವೆಯೋ ನನ್ನ ಮೆಮೊರಿ ಆಗಿರ್ಬೋದು ನೀವು ನೋಡಿ ಯಾವತ್ತೂ ಹೇಳಿದ ಕಥೆ ಇದು ಆ ಇಡೀ ಬೆಂಗಳೂರು ನಗರ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ ಒಂದಿತ್ತು ಈಗೂ ಇದೆ ಅದು ಅದಕ್ಕೊಬ್ಬರು ಅಧ್ಯಕ್ಷರು ಅವರು ಬ್ರಾಹ್ಮಣರು ತುಂಬ ಮರ್ಯಾದಸ್ಥರು ಸುಳ್ಳು ಪಳ್ಳು ಹೇಳಿದವರಲ್ಲ ಗೌರವಸ್ಥರ ಕುಟುಂಬ ಆ ಮಾಲೀಕರ ಸಭೆ ವಾರ್ಷಿಕ ಸಭೆಯಲ್ಲಿ ಅವರು ಮಾತನಾಡುವಾಗ ಅಧ್ಯಕ್ಷ ಭಾಷಣದಿಂದ ಪೊಲೀಸರು ಈ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕೊಡ್ತಾ ಇದ್ದ ಕಿರುಕುಳ ದುಡ್ಡು ಲಂಚ ವಸೂಲು ಮಾಡೋದಕ್ಕೆ ಏನೇನು ಹಿಂಸೆ ಮಾಡ್ತಿದ್ರು ಆ ಕಂತೆ ಎಲ್ಲ ತೆಗೆದು ಒದರಿಬಿಟ್ರು ವೆರಿ ಅನ್ಡಿಪ್ಲೊಮ್ಯಾಟಿಕ್ ಅವ್ರು ಮಾಡಬಾರ್ದಾಗಿತ್ತು ಅವ್ರಿಗೆ ಸಂಬಂಧಪಟ್ಟದ್ದು ಅವರ ಏರಿಯಾದಲ್ಲಿಯೇ ಒಂದು ಪೊಲೀಸ್ ಸ್ಟೇಷನ್ನು ಅದಕ್ಕೊಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಇವ್ರಿಗೆ ಅವ್ರಿಗೆ ಆಗ್ತಿರಲಿಲ್ಲ ಇವ್ರಿಗೆ ಹಿಂಸೆ ಮಾಡಿದರು ಅವ್ರ ನೆಪ ಇಟ್ಕೊಂಡು ಇವ್ರೇನು ಮಾಡಿದರು ನಿರಪರಾಧಿ ಈ ಪೆಟ್ರೋಲ್ ಬಂಕ್ ಅವರು ವ್ಯಾಪಾರಸ್ಥರು ಅವರಷ್ಟು ಅವ್ರು ಮಾಡ್ತಾ ಇರ್ತಾರೆ ಲಂಚ್ ಅವ್ರಿಗೆ ಕಲಿಸೋರು ಯಾರು ಸರ್ಕಾರದವ್ರು ಕಲಿಸ್ತಾರೆ ಮೇಲಿನವ್ರು ಕೊಡಬೇಕಯ್ಯ ಅಂತ ಅವ್ರು ಮಾಮೂಲಿ ವಸೂಲಿ ಮಾಡಿ ಮಾಡಿ ಮಾಡಿ ಅವ್ರು ಬೇರೆ ದಾರಿ ಇಲ್ಲ ಹೆಲ್ಪ್ಲೆಸ್ ಲೊಟಕ್ತಾರೆ ಕೊಡ್ತಾರೆ ಮಾಡ್ತಾರೆ ಇದು ಎಷ್ಟಂತ ಸಂಕಟ ಪಡ್ತಾರೆ ಅನುಭವಿಸಿ ಪೆಟ್ರೋಲ್ ಬಂಕ್ ಮಾಲೀಕರು ಪೊಲೀಸರು ಕೊಡ್ತಿದ್ದ ಕಾಟ ಎಲ್ಲ ಹೇಳಿಬಿಟ್ರು ಇದು ಸಮಾಚಾರ ಗುಪ್ತಚಾರರ ಮೂಲಕವಾಗಿ ಹೋಯ್ತಾ ಇನ್ಸ್ಪೆಕ್ಟ್ರಿಗೆ ಮಾಡ್ತೇನೆ ನೋಡೋದು ಪೊಲೀಸರ ಪವರ್ಸ್ ಹೇಗಿರ್ತದೆ ವಿಚಿತ್ರ ಇವರು ಹೇಳಿದ್ದನ್ನು ಅವನು ಪ್ರೂವ್ ಮಾಡೋಕ್ಕೂ ಆಗೋದಿಲ್ಲ ಬಿಡೋಕ್ಕೂ ಬರೋದಿಲ್ಲ ಅವ್ರ ಮೇಲೆ ಸಂಕಟ ಅದಕ್ಕೇನು ಮಾಡಿದ್ದಾನೆ ಎರಡು ರಜಾ ದಿವಸಗಳು ಒಟ್ಟಿಗೆ ಬಂದದ್ದನ್ನು ನೋಡಿಕೊಂಡು ಒಂದು ಶುಕ್ರವಾರ ಸಾಯಂಕಾಲ ಕಾನ್ಸ್ಟೇಬಲ್ನ ಮಫ್ತಿಯಲ್ಲಿ ಕಳಿಸಿ ಸಾಹೇಬರು ನಿಮ್ಮನ್ನು ನೋಡೋಕೆ ಬರೀ ಹೇಳಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ ಪಾಪ ಪೊಲೀಸ್ ಸ್ಟೇಷನ್ ಸವಾಸ ಯಾರು ಯಾ ಸಾಹೇಬರು ಅದೇ ಇನ್ಸ್ಪೆಕ್ಟ್ರು ಏನೇ ಮಾಡಿದ್ದೇನೆ ಏನಿಲ್ಲ ಬ ಸುಮ್ಮನೆ ಬಂದು ಕರೆದಿದ್ದಾರೆ ಕಾಫಿ ಕೊಡ್ತಾರೋ ಏನೋ ಒಳ್ಳೆ ಮಾತಾಡ್ತಾರೋ ಏನೋ ಇವರು ಹೋಗಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ಅವರಿಲ್ಲ ಇದು ಕೂತ್ಕೊಳ್ಳಿ ಬರ್ತಾರೆ ರಾತ್ರಿ ಆಯಿತು ಒಂದು ಗಂಟೆ ಎರಡು ಗಂಟೆ ಆಯಿತು ಪತಿಯೇ ಇಲ್ಲ ಮಾರನೇ ದಿವಸ ಹಾಲಿಡೇ ಇವರು ಅವ್ರ ಮೇಲೆ ಎಫ್ ಐ ಆರ್ ಬರೆದ್ರೋ ಮತ್ತೊಂದು ಬರೆದ್ರೋ ಏನು ಬರೆದ್ರೋ ಅದು ಕೋರ್ಟ್ಗೆ ಹಾಜರು ಮಾಡಿ ಅಲ್ಲಿಂದ ಬಿಡಿಸ್ಕೊಂಡು ಹೋಗೋ ತನಕ the fellow has to be in the lockup for a day or two ವಿಚಾರಣೆ ಇಲ್ಲ ಹೇಗಿದೆ ನೋಡಿ ಇದು ಅರ್ಥ ಆಯ್ತಾನೆ ಹೇಳಿದ್ದು ಅವ್ರನ್ನ ಕರ್ಕೊಂಡು ಹೋಗಲ್ಲಿ ನಿಲ್ಲಿಸ್ಬೇಕು ರಾತ್ರಿ ಒಂದು ದಿವಸ ಶನಿವಾರ ಭಾನುವಾರ ಜೈಲಲ್ಲಿರಬೇಕು ಆಮೇಲೆ ಕೋರ್ಟ್ ಹೋದರೆ ಅಷ್ಟರೊಳಗೆ ಇವ್ರು ಹೋಗಿ ಅಷ್ಟೊತ್ತು ರಜಾದಲ್ಲಿ ಬೈಲ್ ಸಿಕ್ಕಿರಬಾರ್ದು ಬೈಲ್ ಸಿಕ್ಕ ಮೇಲೆ ಕೋರ್ಟಲ್ಲಿ ಬಿಡುವುದು ನಿಜವಾದದ್ದೇ ಅಲ್ಲಿ ತನಕ ಇವನು ಹೊಟ್ಟೆ ಅವ್ರಿಗೆ ತೀರಿಸ್ಕೋಬೇಕು ಆ ಇನ್ಸ್ಪೆಕ್ಟರ್ ಎರಡು ದಿವಸ ಜೈಲಲ್ಲಿ ಹಾಕಿದೆ ನೀನು ನೋಡು ನಮ್ಮ ಸ್ನೇಹಿತರು ಅವ್ರ ಜೊತೆಗಿದ್ದವ್ರು ಪಾಪ ಅಯ್ಯೋ ಅವನು ಎರಡು ದಿವಸ ಜೈಲಲ್ಲಿಟ್ಟರೆ ಕೋರ್ಟ್ಗೆ ಹಾಜರಾಗೋದಕ್ಕೆ ಮುಂಚೆ ಅವನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ಅವನನ್ನು ಉಳಿಸಬೇಕಲ್ಲ ಅಂತ ಆ ಪೊಲೀಸ್ ಸ್ಟೇಷನಿಂದ ಅವನನ್ನು ಆ ಲಾಕಪ್ಗೆ ಕೋರ್ಟ್ಗೋ ಮತ್ತೊಂದು ಕಡೆಗೋ ರವಾನಿಸುವ ಹಾದಿಯಲ್ಲಿ ಆ ಮಹಾರಾಯನ ಕಾಲಿಗೆ ಬಿದ್ದು ಮಹಾರಾಯ ಇನ್ನೊಂದು ಸಬ್ಸ್ಟ್ಯೂಟ್ ದಯವಿಟ್ಟು ಏರ್ಪಡಿಸುವ ಆ ಜಾಗದಲ್ಲಿ ಇವನು ಬಿಟ್ಟುಬಿಡು ಬಿಟ್ಟರೆ ನಿನಗೆ ಅಕಸ್ಮಾತ್ ಡಿಸ್ಮಿಸ್ ಆದರೂ ನೀವು ಸರ್ವಿಸಲ್ಲಿ ಇದ್ದರೆ ನಿನಗೆ ಎಷ್ಟು ಸಂಬಳ ಕೊಡ್ತಿದ್ರು ನೀನು ಹೆಂಡತಿ ಮಕ್ಕಳು ಕಾಪಾಡೋದಕ್ಕೆ ಅಷ್ಟು ಹಣವನ್ನು ನಾನು ಕೊಡ್ತೇನೆ ಬಿಟ್ಬಿಡು ಅವನನ್ನು ಅವನ ಮೇಲೆ ಪ್ರೀತಿ ಹೇಗೆ ಬಿಡಿಸಿದ್ರು ಆಮೇಲೆ ಕೋರ್ಟ್ನಲ್ಲಿ ಅದು ವಿಚಾರಣೆ ಆಯಿತು ಆ ಹೊತ್ತಿಗೆ ಅವ್ರನ್ನ ತೊಗೊಂಬಂದು ನಿಲ್ಲಿಸಿದ್ರು ಮಾಡಿದ್ರು ಬಿಟ್ಟರು ಮುಂದಿನ ಕಥೆ ಆಯಿತು ಇದು ಸಬ್ಸ್ಟಿಟ್ಯೂಟ್ ಜಸ್ಟಿಸ್ ನೀವು ಒಪ್ತಿರೋ ಇಲ್ವೋ ಇದು ನಡೆದಿದ್ದ ಕಥೆ ಹೇಳ್ತೀನಿ ನಾನು ಅವರು ಸಾಕ್ಷಿ ಅವರೇ ಬಿಡಿಸಿದವರು ಈ ಜಾತಿ ಹೇಳ್ತೇವೆ ಅಂದರೆ ಒಬ್ಬನ ಪ್ರಾಣವನ್ನು ಉಳಿಸುವುದಕ್ಕೆ ಮಾನವನ್ನು ಉಳಿಸುವುದಕ್ಕೆ ಅವನ ಕುಟುಂಬವನ್ನು ಉಳಿಸುವುದಕ್ಕೆ ನೀವಿಂತಹ ಕಾರ್ಯ ಮಾಡಿದರೆ ಸರ್ವಥಾ ಇದು ಧರ್ಮಶಾಸ್ತ್ರ ವಿರುದ್ಧವಲ್ಲ ಹಾಕಿ ಚಪ್ಪಾಳೆ ಹಾಕಿ ನೀವು ನ್ಯಾಯ ಏನು ಹೇಳ್ತಿರೋ ನಮ್ಗೆ ಗೊತ್ತಿಲ್ಲ man made law has a hundred holes ಅದ್ರಲ್ಲಿ ತಪ್ಪುಗಳಿರ್ಬೋದು ಆಪತ್ಕಾಲದಲ್ಲಿ ಯಾಕೆ ಆ ಮನುಷ್ಯ ಅಕಸ್ಮಾತ್ ನೇಣು ಹಾಕೊಂಡ ಸತ್ತ ನೊಂದಾಯಿತು ಅವನ ಇಡೀ ಕುಟುಂಬ ನಡುಬೀದಿಗೆ ಬಂದರೆ ಏನು ಸ್ಥಿತಿ ಆಗುತ್ತೆ ಯೋಚನೆ ಮಾಡಿ ಇದಕ್ಕೆಲ್ಲ ಶಾರ್ಟ್ಕಟ್ಸ್ ಹುಡುಕ್ಬೇಕಾಗತ್ತೆ ದಯ ಎಂಬುವುದು ಶಾರ್ಟ್ ಕಟ್ ಅದನ್ನು ಹೇಳ್ತಾ ಇದ್ದೇವೆ ದಯಾದೇವಿ ಹೇಳ್ತಾಳೆ ಭಗವಂತನಿಗೆ ಅವರೆಲ್ಲ ಜಂಬ ಕೊಚ್ಚ ಕೂತಿದ್ದಾರೆ ಜ್ಞಾನ ಬಲ ಶಕ್ತಿ ವೀರ್ಯ ದಂಡಧರತ್ವ ಆ ಭಗವಂತನ ಪರಾತ್ಪರತ್ವ ಗುಣಗಳು ಶಿಕ್ಷೆ ಮಾಡಲಿಕ್ಕೆ ಬೇಕು ಅವನಿಗೆ ಆಗಲಿಕ್ಕೆ ಬೇಕು ದಯಾದೇವಿ ಚೀಟಿ ಕೊಟ್ಟಲು ಪಕ್ಕದಲ್ಲಿ ಬಂದರು ನಾವೇ ಒಂದು ದಿವಸ ಎರಡು ದಿವಸ ಹೋಗಿ ಬಂದ್ಬಿಡೋಣ ಜೈಲಿಗೆ ಇಲ್ಲೇ ಭಗವಂತನೇ ಜೈಲಿಗೆ ಹೋಗ್ತಾನೆ ದೊರೆಯೇ ಜೈಲಿಗೆ ಹೋಗ್ತಾನೆ ಅಂದರೆ ಜೈಲು ಅಧಿಕಾರಿಗಳು ಏನು ಮಾಡ್ತಾರೆ ಬೇಡ ಸ್ವಾಮಿ ಏ ಇದು ಅವನನ್ನು ಬಿಡಿಸಿದ್ದೀವಿ ಆ ಜಾಗದಲ್ಲಿ ಒಬ್ರು ಕೂತ್ಕೋಬೇಕು ಅಂತಾಗಿದೆ ನಾ ಕೂತ್ಕೊಳ್ಳಿಕ್ಕೆ ಬೇಕು ಏನು ಮಾಡ್ತಾರೆ jail is converted to a palace ಅಲ್ಲೇ ಸಿಂಹಾಸನ ಹಾಕ್ತಾರೆ ಬೀಸಣಿಗೆ ಬೀಸೋರು ಪಲ್ಲಂಗ ಜೈಲೆಲ್ತಾ ಜೈಲಿಗೆ ಹೋದಾಗೆ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಊಟ ಅಲ್ಲ ಬಂಗಾರ ತಟ್ಟೆಯಲ್ಲಿ ಊಟ ಇನ್ನು ಕಂಚಿ ಶಂಕರಾಚಾರ್ಯರು ಹೋದರೆ ಯಾರು ಕೇಳೋರಿಲ್ಲ ಕಂಟ್ರಾವಿ ಪಾಪ ಅವ್ರ ಕಂಬಳಿ ಜಮ್ಖಾನ್ ಅವರೇ ಹೊದ್ಕೊಂಡು ಹೋದ್ರು ಬ್ರಾಹ್ಮಣರನ್ನ ಯಾರು ಕೇಳ್ತಾರೆ ಇದು ದುಷ್ಟ ರಾಜಕಾರಣಿಗಳ ಕಾಲ ಆದ್ದರಿಂದ ಭಗವಂತನೇ ದಶಾವತಾರದಲ್ಲಿ ಇವರು ತೀರಿಸಿ ಮುಗಿಸಲಾರದಂಥ ಈ ಜನ್ಮಗಳನ್ನು ತಾನೇ ಎಂದಿದೆ ಅಂತ ತಾನೇ ಎನ್ನುವುದು ಇದನ್ನು ಇನ್ನೊಬ್ಬರು ಹೇಳಿದ್ದಾರೆ ಆಳ್ವಾರರು ಆ ಪಾಶುರವನ್ನು ಹೇಳಿ ತೋರಿಸ್ತೇನೆ ಆಮೇಲೆ ಒಬ್ಬರು ಆಚಾರ್ಯರು ಮೊದಲ ದಿವಸ ಹೇಳಿದೆ ಇದನ್ನು ಪೊಯ್ನಿಂದ ಜ್ಞಾನಮಂ ತಿರುವಿರುತ್ತಂ ಪೊಲ್ಲಾವಳಕಂ அழுக்குடம்பும் இன்னின்ற நீர்மை இனியாமுறாமை உயிரளிப்பான் என்னின்ற யோனியுமாய் பிறந்தாய் இமையோர் தலைவா மை நின்று கேட்டருளாய் அடியே என் செய்யும் விண்ணப்பமே ಪೊಯ್ನಿಂದ ಜ್ಞಾನ ತಿರುವರುತ್ತಂ ಆರಂಭ ಆಗೋದೇ ಈ ಪದ್ಯದಿಂದ ಅದು ಒಂದು ಒಂದು ನೂರು ಪದ್ಯ ವರುತ್ತಂ ಆಳ್ವಾರು ದುಃಖ ಪಡ್ತಾರೆ ವೃತ್ತದಲ್ಲಿ ಹೇಳ್ತಾರೆ ಪೊಯ್ನಿಂದ್ರ ಜ್ಞಾನಮಂ ನೀ ಜ್ಞಾನ ಕೊಟ್ಟೆ ಸ್ವಾಮಿ ನಿನ್ನಲ್ಲಿ ತಪ್ಪಿಲ್ಲ ನಾನು ಹೇಗೆ ಉಪಯೋಗ ಮಾಡಿಕೊಂಡಿದ್ದೀನಿ ಪೊಯ್ನಿಂದ್ರ ಜ್ಞಾನಮಂ ಅದು ಸುಳ್ಳು ಮಿಥ್ಯಾ ಜ್ಞಾನವಾಯಿತು ನೀ ಕೊಟ್ಟಿದ್ದ ಜ್ಞಾನ ಎಲ್ಲ ಕೆಟ್ಟ ಜ್ಞಾನವಾಗಿ ಹೋಯಿತು ನೀವು ಹುಡುಗರಿಗೆ ಹಾಲು ಕೊಡ್ತೀರಿ ಕುಡಿಯಪ್ಪ ಅಂತ ಅವನ ಟೇಬಲ್ ಮೇಲೆ ಇಟ್ಟ ಬಹಳಷ್ಟು ಹೊತ್ತು ಅದು ಒಡೆದು ಹೋಯಿತು ಇಂಕ್ ಒದರಿದ ಅದರಲ್ಲಿ ಬಿತ್ತು ವಿಷ ಆಯಿತು ಒಂದು ಹಲ್ಲಿ ಸತ್ತು ಬಿತ್ತು ನೀವು ಕೊಟ್ಟಿದ್ದ ಹಾಲು ಅವನು ತಿಂದದ್ದು ವಿಷ ಜ್ಞಾನವನ್ನೇ ಕೊಟ್ಟರು ವಿಷವಾಗುವಂತಹದ್ದು ಮನುಷ್ಯ ಜನ್ಮ ಒಂದೇ ಕಾಲೇಜಲ್ಲಿ ಓದ್ತಿರ್ತೇವೆ ಕ್ಲಾಸ್ಮೇಟ್ ಆಗಿ ಒಬ್ಬ ಕಮ್ಯುನಿಸ್ಟ್ ಆಗ್ತಾನೆ ಒಬ್ಬ ವೇದಾಂತಿ ಆಗ್ತಾನೆ ಅದಕ್ಕಾಯ್ತು ಭೇದ ಯೋಚನೆ ಮಾಡಿ ನಿಂದ್ರ ಜ್ಞಾನಮಂ ಪೈ ಜ್ಞಾನ ನಿಂದ್ರ ಜ್ಞಾನಮಂ ದೃಢವಾಗಿ ಬೇರೂರು ಬೆಳ್ಕೊಂಡಿದೆ ಪೊಲ್ಲ ಒಳಕಂ ಅಂದರೆ ಯೋಗ ಮಾಡೋಕೆ ಬರೋಗೋದಿಲ್ಲ ಕರ್ಮಯೋಗ ಮಾಡೋಣ ಪೊಲ್ಲ ಅವಳಕ್ಕೆ ಹೊರಟಿರೋ ದಾರಿ ಸರಿಯಾಗಿಲ್ಲ ಅಳಿಕೊಡಂಬಂ ನಮಸ್ಕಾರ ಮಾಡೋಣ ಅಂದರೆ ಶರೀರ ಅರ್ಹವಾದದ್ದಲ್ಲ ಬರೀ ಮಾತ್ರ ಮಲಮೂತ್ರ ತುಂಬಿದ್ದು ಮಾತ್ರವಲ್ಲ ಹಾನಿಕರವಾದ ಪದಾರ್ಥಗಳು ಹೆಂಡ ಕುಡಿದ ಶರೀರವಾಗಿದೆ ಅಳುಕೊಡಂಬು ಈ ನಿಂದ ನೀರ್ಮೈ ಭಗವಂತ ನೋಡಿದ ಕಣ್ಣಲ್ಲಿ ನೀರು ಬಂತು ಮೇರ್ಮೈ ಎಷ್ಟು ಕೆಳಕ್ಕೆ ಹೋಗಿಬಿಟ್ಟಿದ್ದಾನೆ ಅದು ಪಾದಕ್ಕೆ ಜೀವಾತ್ಮ ನಾ ಕೊಟ್ಟದ್ದು ಯಾವುದೋ ಅವನು ಉಪಯೋಗಕ್ಕೆ ಬರ್ತಾ ಯೋಗ ಜ್ಞಾನಯೋಗ ಭಕ್ತಿಯೋಗ ಕರ್ಮಯೋಗ ಅರ್ಜುನನಿಗೆ ಹೇಳಿದ್ದು ಹೇಳಿದ್ದೆ ಹೇಳಿದ್ದು ಹೇಳಿದ್ದೆ ಎಷ್ಟು ಹೇಳಿದ್ರು ಕೊನೆಯಲ್ಲಿ ನನಗೆ ದಕ್ಕೋದಿಲ್ಲ ಅಂತ ಒಳಗೆ ಶುರು ಮಾಡಿಬಿಟ್ಟ ಚರ್ಮಶ್ಲೋಕದ ಹೊತ್ತಿಗೆ ಅಯ್ಯ ನೀರಿಳಿದೆ ಅದು ಗಂಟಲು ಕಡುಬು ತುರುಕ್ತಾ ಇದ್ದಾನೆ ವಾಸುದೇವ ಯುದ್ಧ ಭೂಮಿಗೆ ಬಂದ ಐವತ್ತು ವರ್ಷವಾಯಿತು ನನ್ನ ವಯಸ್ಸು ಯುದ್ಧದಲ್ಲಿ ಗೆದ್ದು ಭೀಷ್ಮ ದ್ರೋಣರನ್ನು ಜಯಿಸಿ ಹೊರಗೆ ಹೋದ ಮೇಲೆ ನಾ ಶುರು ಮಾಡಬೇಕಂತೆ ಕರ್ಮಯೋಗವನ್ನು ಕರ್ಮಯೋಗ ಮಾಡಿದರೆ ಈ ಜನ್ಮದಲ್ಲಿ ಅದು ಫಲ ಕೊಡದೆ ಹೋದರೆ ಮುಂದೆ ಜನ್ಮ ಅಂತ ಒಂದಂತೆ ಅದ್ರಲ್ಲಿ ಮನುಷ್ಯನಾಗಿ ಬಂದರೆ ಅಲ್ಲಿ ಜ್ಞಾನಯೋಗ ಅಲ್ಲಿ ಭಕ್ತಿಯೋಗ ಅಂದರೆ ಹಾಳಾಗಿ ಹೋಗು ಬೇರೆ ದಾರಿ ಇಲ್ಲ ಅಂತ ನನಗೆ ಏನೇನೋ ಹೇಳ್ತಾ ಇದ್ದಾನಲ್ಲ ಎಂಬುದಾಗಿ ಕಣ್ಣಲ್ಲಿ ನೀರು ಬಂತು ಭಗವದ್ಗೀತೆ ಕೇಳಿ ಹದಿನೆಂಟನೇ ಧ್ಯಾಯದ ಅರವತ್ನಾಲ್ಕನೇ ಶ್ಲೋಕದಲ್ಲಿ ಬಿಕ್ಕಿ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟ ಅರ್ಜುನ ಬಿಕ್ತಾ ಇದ್ದಾನೆ ಎನಡಾಚಿ ಎನಡಾಚಿ ಎಲ್ಲ ಸೊಲಿರಿಕೆನೆ ಅವನಕ್ಕೆ ಎಲ್ಲ ಹೇಳಿದ್ನಲ್ಲ ಯಾಕೆ ಹೊಳ್ತಾ ಇದ್ದೀಯೇ ಅವನ ಅತ್ಯದ್ ಭಾವ ಅರ್ಥವಾಯಿತು ಕೃಷ್ಣನಿಗೆ ಒನ್ನಾಲು ಕರ್ಮಯೋಗ ಶಯ ಮುಡಿಯಾದಾಡ ಒನ್ನಾಲ್ಕು ಜ್ಞಾನಯೋಗ ಮುಡಿಯಾದಾಡ ಭಕ್ತಿ ಯೋಗಮ ಮುಡಿಯಾದಾಡ ಬಿಟ್ಟು ತೊಲೆಯಡ ಪರವಾಗಿಲ್ಲ ಸರ್ವ ಸರ್ವರಾಮ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ನನಗೇನು ಗತಿ ಇಲ್ಲ ಅಂತ ಹೇಳಿ ನನ್ನ ಪಾದ ಹಿಡ್ಕೋ ಅಹಂತ್ವ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಅದು ನಾನು ನಿರ್ಮೈ ಅಕಿಂಚನತ್ವ ನನಗೇನು ಇಲ್ಲ ಅನ್ನೋದೇ ಒಂದು ಯೋಗ್ಯತೆ ಅದನ್ನ ಹೇಳ್ತಾರೆ ಆಳ್ವಾರ್ ಪೊಯ್ ನಿಂದ ಜ್ಞಾನಮಂ பொல்லா ஒழுக்கம் ஒழுக்குடம்பும் ಇನಿ ನಿಂದ ನೇರ್ಮೈ ಇನಿಯ ಮುರಾಮೈ ಇನ್ನು ಇಂಥ ಸ್ಥಿತಿ ನಮಗೆ ಇನ್ನೊಂದ್ಸಲ ಬರಬಾರದು ಭಗವಂತ ಕನಿಕರಿಸಿದ ಸ್ಕೂಲ್ಗೆ ಹೋದ ಮಗು ಆಟ ಆಡ್ತೀನಿ ಅಂತ ಶರ್ಟು ಪ್ಯಾಂಟು ಎಲ್ಲ ಹರ್ಕೊಂಡು ಮೂಗೆಲ್ಲ ರಕ್ತ ಕಣ್ಣು ಮೂಗು ಬಂದದ್ದನ್ನು ನೋಡಿದರೆ ನನ್ನ ಕಂದ ನಿನಗೆ ಯಾಕೋ ಯಾರು ಹೊಡೆದ್ರೋ ಏನಾಯಿತೋ ನಿಮಗೆ ಸಂಕಟವಾಗುವಂತೆ ಭಗವಂತನ ಪುತ್ರ ಪುತ್ರಪ್ರಾಯರಾಗಿ ಶಿಷ್ಯನೆನ್ನು ಪುತ್ರನೆನ್ನು ಪ್ರೇಷ್ಯನೆನ್ನು ರಹಸ್ಯತೆ ಸಾರದಲ್ಲಿ ಮೊದಲನೇ ವಾಕ್ಯ ಭಗವಂತನೇ ಮಗನಾಗಿ ಶಿಷ್ಯನಾಗಿ ದಾಸನಾಗಿ ಅಷ್ಟು ಸಮೀಪದಲ್ಲಿರತಕ್ಕಂಥ ನಾವು ಸಂಸಾರವೆಂಬ ಚರಂಡಿಯಲ್ಲಿ ಬಿದ್ದು ಎದ್ದು ನೀ ಕೊಟ್ಟದೇನು ಆಗಲಿಲ್ಲ ನೀ ಕೊಟ್ಟ ಅಲ್ಲಿ ಯಾರೋ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಹೇಳುವ ಹಾಗೆ ಇನ್ನಿಂದ ನೀರ್ಮೈ ಇನ್ನು ಇಂಬು ರಾಮೈ ಉಯಿರಳಿಪ್ಪ ಇವನು ಹೇಗಾರು ಬದುಕಿಸ್ಬೇಕಲ್ಲ ನನ್ನ ಮಗು ಎಂಬುದಾಗಿ ಎನ್ನಿಂದ ಯೋನಿಯುಮಾಯ್ ಪಿರಂದಾಯ್ ನೀನೇ ನನ್ನ ಪಾಪ ಕರ್ಮ ತೀರಿಸುವುದಕ್ಕೆ ಎನ್ನಿಂದ ಯೋನಿಯುಮಾಯ್ ಮತ್ಸ್ಯ ದೇವತಾರವನ್ನು ನನ್ನ ಪರವಾಗಿ ನೀನೇ ಎತ್ತಿದ್ದೀಯೇ ಇಮಯೋರ್ ತಲೈವ ನಿನ್ನ ದೊಡ್ಡತನ ಏನು ನೀ ಮಾಡ್ತಿರೋ ಅವತಾರವೇನು ಮೈ മൈനിൻ്റെ ಅಡಿಯೇ അടിയേ ಶಯ್ಯಂ വിണ്ണപ്പമേ ನನ್ನ ಪ್ರಾರ್ಥನೆಯನ್ನು ಕೇಳು ಅಂತ ಹೇಳ್ತಾರೆ ಅದನ್ನು ಕೂರುತ್ತಾಳ್ವಾರ್ ಯಸ್ಥಾವರ ಕೃಮಿ ಪತಂಗ ಪತಂಗ ಜಾದಿಷು ದಶಾವತಾರ ಮಾತ್ರ ಹೇಳಿದು ಇಲ್ಲಿ ಕೂರುತ್ತಾಳ್ವಾರ್ ಶ್ರೀವತ್ಸ ಮಿಶ್ರ ಹೇಳ್ತಾರೆ ಸ್ಥಾವರ ಕೃಮಿ ಪತಂಗ ಮತಂಗ ಜಾದಿಷು ಗಿಡದ ರೂಪದಲ್ಲಿ ಬರ್ತಾನಂತೆ ನೀವು ಹಾಕದೇ ಇದ್ರೂ ಮನೆಯಲ್ಲಿ ಹಿತ್ತಲಲ್ಲಿ ತುಳಸಿ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ ಕೆಲವರು ಮನೆಯಲ್ಲಿ ಈ ಪಾಪಿ ತಾನಾಗಿ ತುಳಸಿ ಗಿಡವನ್ನು ಬೆಳೆಯೋದಿಲ್ಲ ತುಳಸಿ ವಾಸ ಇದ್ದರೆ ಅದರ ಗಾಳಿಯಿಂದ ಇವನಿಗೆ ಭಕ್ತಿ ಉಂಟಾಗಲಿ ಆ ತುಳಸಿ ದೊಡ್ಡತನ ಭಾಗವತದಲ್ಲಿ ಹೇಳ್ತಾರೆ ವಾಸುದೇವನ ತಲೆಯ ಮೇಲೆ ಕೂತ್ಕೊಳ್ತಕ್ಕಂಥ ಯೋಗ್ಯತೆ ಅಮ್ಮ ಅದಕ್ಕೆ ತುಳಸಿ ಗಿಡಕ್ಕೆ ಲಕ್ಷ್ಮೀದೇವಿ ಕಸೋ ಯಾಗ್ತದಂತೆ ಭಕ್ತರು ಬಂದರೆ ಅರ್ಚನೆ ಮಾಡ್ತಾರೆ ಕೇಶವಾಯನ ಮಹಾನಾರಾಯಣಾಯನ ನಾರಾಯಣಾಯನ ಮಹಾ ತುಳಸಿ ಅರ್ಚನೆ ಮಾಡಿ ಮಾಡಿ ಪಾದಕ್ಕೆ ಹಾಕ್ತಾರೆ ಅಂತ ವಕ್ಷಸ್ಥಲದಲ್ಲಿ ಕುಳಿತಿರುವ ಲಕ್ಷ್ಮೀ ನೋಡಿ ನನಗೆ ಜಾಗ ಬೇಕು ಎಂಬುದಾಗಿ ತಾನು ಸರ್ರನೆ ಆ ಸವತಿ ಇದ್ದ ಜಾಗದಲ್ಲಿ ಇಳಿದು ಬಂದು ನಾನು ಭಕ್ತರನ್ನು ಒಲಿದ್ದೇನೆ ಅಂತ ಕೂತ್ಕೊಳ್ತಾಳಲ್ಲ ಕೃಷ್ಣ ಆ ಪಾದ ತುಳಸಿಯನ್ನು ಕೊಡು ಎಂಬುದಾಗಿ ಬ್ರಾಹ್ಮಣ ಪತ್ನಿಯರು ಕೃಷ್ಣನಲ್ಲಿ ಕೇಳ್ತಾರೆ ದಶಮಸ್ಕಂದದ ಕತೆ ಅದು ಸ್ಥಾವರ ಕ್ರಿಮಿ ಪತಂಗ ಮತಂಗ ಮತಂಗಜಾದಿಷು ನಿಮ್ಮ ಮನೆಯ ಸಗಣಿಯಲ್ಲಿ ಒಂದು ಹುಳು ಇರುತ್ತೆ ಅದು ಯಾವ ಜನ್ಮನೋ ಏನು ಕಥೆಯೋ ಬೆಳೆಸಿರೋದು ಒಂದು ಪ್ರಾಣಿ ಒಂದು ಅಣಿಲು ಒಂದು ಇಲಿ ಅಂತಹ ರೂಪದಲ್ಲಿ ಕೂಡ ಭಗವಂತ ಅವತರಿಸಿ ನಿಮ್ಮ ಮನೆಯನ್ನು ರಕ್ಷಿಸಿ ಸ್ವಚ್ಛವನ್ನಾಗಿ ಮಾಡಿ ನಿಮ್ಮ ಸೇವೆಯನ್ನು ಮಾಡ್ತಾನೆ ಪತಂಗ ಮತಂಗ ಜಾತಿ ಮತಂಗಾಂಧ್ರಾನೇ ಆಗ್ಬೋದು ಚಂಡಾಳ ಆಗ್ಬೋದು ಅನ್ಯೇಷು ಜಂತುಷು ಸದೈವ ವಿಜಾಯಮಾನ ತ್ವಂ ನಿತ್ಯ ನಿರ್ಮಲ ನಿರಂಜನ ನಿರ್ವಿಕಾರ ಕಲ್ಯಾಣ ಸದ್ಗುಣ ನಿಧೇ ನಿತ್ಯ ನಿರ್ಮಲ ನಿರಂಜನ ಪರತ್ವವನ್ನು ನೋಡ್ತೀರಾ ಸೌಲಭ್ಯವನ್ನು ನೋಡ್ತೀರಾ ಅವನು ಎಷ್ಟು ಅಲ್ಟಿಮೇಟ್ ಇದ್ದಾನೆ ಅಷ್ಟು ಇಂಟಿಮೇಟ್ ಇದ್ದಾನೆ ಅಲ್ಟಿಮೇಟ್ ಅಲ್ಟಿಮೇಟ್ ಹೇಳ್ತೀವಿ ವೇದಾಂತಲ್ಲಿ ಕೆಲವರು I don't want ultimate reality I want only intimate reality talk to me only of an intimate word ಹತ್ರ ಕೂತ್ಕೊಂಡು ಅಳವಾಂಡಾಟ ಕಣ್ಣುರಿಸಿ ಕೈ ಮೇಲೆ ಭುಜ ಹಾಕಿ ಮಾ ಶುಚಃ ಹೇಳ್ತಕ್ಕಂಥ ದೇವರು ಬೇಕು ನಮಗೆ ನೀ ಅಳಬೇಡಪ್ಪ ಅಂತ ಹೇಳೋರು ಬೇಕು ನಿತ್ಯ ನಿರ್ಮಲ ನಿರಂಜನ ನಿರ್ವಿಕಾರ ಕಲ್ಯಾಣ ಸದ್ಗುಣ ನಿಧೇ ಸ ಇತೀರಿತೈ ಲೋಕದ ಜನ ನಿನ್ನನ್ನು ಹಂದಿಯಾಗ್ಬಿಟ್ಟ ಮತ್ಸ್ಯವಾಗಿಬಿಟ್ಟ ಕೂರ್ಮವಾಗಿಬಿಟ್ಟ ಅಂತ ಹಾಗಾಗೆ ಹೇಳಿದರು ಇವಾಗಿಲ್ಲ ಗರ್ವ ಅವನು ಗರ್ವವನ್ನು ಪಡೋದಿಲ್ಲ ಅಜೋಪಿ ಸನ್ನವ್ಯಯಾತ್ಮ ಭೂತಾನಮೀಶ್ವರೋಪಿ ಈ ಜಾಗದಲ್ಲಿ ಅವತಾರ ತತ್ವ ಪೂರ್ತಿ ಅನುಭವಿಸಬೇಕು ದಯಾಶತಕದ ಹೃದಯ ಇರುವುದೇ ಈ ಶ್ಲೋಕದಲ್ಲಿ ಅವತರಣ ವಿಶೇಷ ಇದನ್ನೇ ಮತ್ತೆ ಹತ್ತು ಶ್ಲೋಕದಲ್ಲಿ ಎಂಟು ಒಂಬತ್ತನೇ ದಶಕದಲ್ಲಿ ದಶಾವತಾರಗಳನ್ನು ವರ್ಣನೆ ಮಾಡ್ತಾರಾಚಾರ್ಯರು ಇದು ಸಾಕಷ್ಟು ಮುಂದೆ ಹೋದರೆ ನಾಳೆ ಆ ದಶಾವತಾರವನ್ನು ಎತ್ತಿಕೊಳ್ಳೋಣ ಅದರ ಗುಟ್ಟಿ ಏನಿದೆ ನೋಡೋಣ ಅದಕ್ಕೆ ಪೀಠಿಗೆಯಾಗಿ ಈ ಶ್ಲೋಕ ಅರ್ಜುನ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಕೊನೆಯಲ್ಲಿ ಕರ್ಮಯೋಗ ಅದು ಇದು ಎಲ್ಲ ಹೇಳಿದ ಇವನು ಕೇಳಿದ ಕೃಷ್ಣ ನಿನಗೆ ಕರ್ಮಯೋಗ ಹೇಗೆ ಪ್ರಾಪ್ತವಾಯಿತು ಯಾರ್ಯಾರಿಗೆ ಹೇಳಿದೆ ಅಂತ ಕೇಳಿದ ಅಡ್ಡ ಪ್ರಶ್ನೆ ಕೇಳೋದ್ರಲ್ಲಿ ಒಂದನೇ ನಂಬರ್ ಹೇಳಿದ್ದನ್ನು ತಿಳ್ಕೊಡೋದ್ರಲ್ಲಿ ಕೊನೇ ನಂಬರ್ ಅರ್ಜುನ ಒಳ್ಳೆ ಸ್ಟೂಡೆಂಟ್ ಅವನು ಹೇಳಿದ್ದನ್ನು ಬಿಟ್ಟು ಉಳಿದದ್ದೆಲ್ಲ ಕೇಳುವುದು ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ಪಿಬಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದು ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ ಸ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನ ಸೂರ್ಯನಿಗೆ ಈ ಯೋಗನ ಹೇಳ್ಕೊಟ್ಟಿದೆ ಕೀಳು ಕೂತಿದ್ದಾನೆ ರಥ ಹೊಡೆಯೋ ಸಾರಥಿ ಟಾಂಗ ನಡೆಸೋ ಸಾಬಿ ಕೆಲಸ ಮಾಡ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ ಈ ಯೋಗವನ್ನು ಕರ್ಮಯೋಗ ನೀತಿಯಿಂದ ಮಾಡಬೇಕು ಈಶ್ವರ ಪ್ರೇರಣೆಯಿಂದ ಇದನ್ನು ನಾನು ಸೂರ್ಯನಿಗೆ ಮೊದಲು ಹೇಳಿಕೊಟ್ಟಿದ್ದೆ ಅಂತ ಹೇಳಿದ ಅರ್ಜುನ ಕೇಳಿದ ಆ ಕ್ಷಣದಲ್ಲಿ ಅಜ್ಞಾನ ಒಳ್ಳೆ ಸುಳ್ಳು ಹೇಳಿದ್ರು ನಂಬೋ ಹಾಗೆ ಹೇಳಬೇಕು ಕೃಷ್ಣ ನನ್ನನ್ನು ಯಶೋದೆ ಅಂತ ತಿಳ್ಕೊಂಡೇನು ನೀನು ಹೇಳಿದ್ದಲ್ಲ ನಂಬೋದಕ್ಕೆ ನಾನೇ ನಂದಗೋಪುಲ್ದವನೇ ನೀನು ಬಾಲ ಸ್ನೇಹಿತನೇ ನಾನು ಒಳ್ಳೆಯ ಯುದ್ಧ ಯುದ್ಧಭೂಮಿಯ ಎದುರು ಇದ್ದ ಭೀಷ್ಮ ನೀನು ಯೋಗವನ್ನು ಸೂರ್ಯನಿಗೆ ಹೇಳಿದಂತೆ ಯಾರು ನಂಬ್ತಾರೆ ನೀ ಇದನ್ನ ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಕೃಷ್ಣ ಹೇಳಿದ ಅಲ್ಲ ಅವರಂ ಭವತೋ ಜನ್ಮ ಪರಂ ಜನ್ಮ ವ್ಯವಸ್ವತಃ ಕಥಮೇ ತದ್ವಿಜಾನೀಯಂ ತ್ವಮಾದವು ಪ್ರೋಕ್ತವಾನಿತಿ ಸೂರ್ಯನಿಗೆ ನೀನು ಕರ್ಮಯೋಗ ಹೇಳಿದೆ ಅಂತ ನಾನು ನಂಬೋದು ಹೇಗೆ ಅಂತ ಸೂರ್ಯ ನಂಬಬಹುದು ಇವನು ನಂಬೋದು ಹೇಗೆ ಭೀಷಾಸ್ಮಾತಃ ಪವತೆ ಭೀಷೋದೇ ಸೂರ್ಯ ಕರ್ಮಯೋಗ ನಿಷ್ಠ ಇಲ್ಲದೇ ಇದ್ದರೆ ಸೂರ್ಯ ಮಳೆ ಇರಲಿ ಚಳಿ ಇರಲಿ ಗೌರ್ಮೆಂಟ್ ಬರಲಿ ಗೌರ್ಮೆಂಟ್ ಬೀಳಲಿ ಅಲಯನ್ಸ್ ಆರ್ ನೋ ಅಲಯನ್ಸ್ ಕಾಲಕ್ಕೆ ಸರಿಯಾಗಿ ಸೂರ್ಯೋದಯ ಕಾಲ ಕಾಲಕ್ಕೆ ಸೂರ್ಯೋದಯ ಆಗ್ತಾ ಇರೋದಕ್ಕೆ ನಮ್ಮ ಪಾರ್ಟಿ ಕಾರಣ ಅಜೆಂಡಾದಲ್ಲಿ ಬಂದಿದೆ ಯಾರು ಹೇಳೋ ಹಾಗಿಲ್ಲ ಕಾಲ ಕಾಲಕ್ಕೆ ಸೂರ್ಯ ಮುಳುಗ್ತಾ ಇದ್ದಾನೆ ನಮ್ಮ ಪಾರ್ಟಿಯಿಂದಲೇ ಆದದ್ದು ಅವ್ರು ಹೇಳೋ ಹಾಗಿಲ್ಲ ಸೂರ್ಯ ಭೀಷಾಸ್ಮಾತ್ ವಾತಃ ಪವತೆ ಗಾಳಿ ಭೀಷೋದೇ ಚ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ನೋಟಿಸ್ ಇಟ್ಕೊಂಡು ಕೂತಿರುತ್ತೆ ಮೃತ್ಯು ದೇವತೆ ಜೇಬಿನಲ್ಲಿ ವಾರೆಂಟು ಯಾರು ಸರ್ವ್ ಮಾಡಬೇಕು ಆಯುಷ್ಯ ಮುಗಿದಿರೋವನು ಒಂದು ಕ್ಷಣ ಬಿಡೋದಿಲ್ಲ ಆ ಟೈಮ್ ಮುಗೀತು ಎಲ್ಲೋ ಹೋಗ್ತಿರ್ತಾನೆ ಅವನು ಸಣ್ಣವನಿರ್ಬೋದು ದೊಡ್ಡವನಿರ್ಬೋದು ಪ್ರವಚನಕ್ಕೆ ಹೋಗ್ತಿರ್ಬೋದು ಪ್ರವಚನದಿಂದ ಬರ್ತಾ ಇರೋವನಿರ್ಬೋದು ಟೈಮ್ ಮುಗೀತು ಜಾರಿ ಮಾಡಿದ ಎಳ್ಕೊಂಡೇ ಹೋಗಿಬಿಡ್ತಾನೆ ಓಡ್ತಾನಂತೆ ಮೃತ್ಯುರ್ಧಾವತಿ ಯಾಕೆ ಭಯ ದೇವರೇನು ದಂಡೆ ಮಾಡ್ತಾನೆ ನನಗೆ ಅಂದರೆ ಕರ್ಮಯೋಗ ಇಟ್ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಭಗವಂತನ ಗೌರ್ಮೆಂಟ್ ಆಗಿದೆ ಅಂದರೆ ಸಕಲ ದೇವತೆಗಳು ಅವರವರ ಡ್ಯೂಟಿ ಅವರಿಗೆ ಹಾಲಿಡೇ ಅನ್ನೋದಿಲ್ಲ ಹೈಕಮಾಂಡ್ ಅನ್ನೋದಿಲ್ಲ ಈ ತಬ್ಲಿ ಶಬ್ದ ಯಾರು ಮಾಡಿದರೋ ಗೊತ್ತಿಲ್ಲ ಇದು ಕಮ್ಯುನಿಸ್ಟ್ ಶಬ್ದ ಇದು ದ ಡೆಮಾಕ್ರಸಿಯಲ್ಲಿ you have no business to talk of high command or low command ಎಲ್ಲ ಸೇರಿ ಕಲೆಕ್ಟಿವ್ ಡಿಸಿಪ್ಲಿನ್ ಮಾತಾಡಿ ನೀವು ಹೈ ಕಮಾಂಡ್ ಎಲ್ಲಿ ಹೈ ಹೈಕಮಾಂಡ್ ಎಲ್ಲಿ ಬರುತ್ತೆ ಭಗವಂತ ಸಾಮ್ರಾಜ್ಯ ಎಲ್ಲಿ ಬರುತ್ತೆ ಭೀಷಾಸ್ಮಾದ್ವಾತಃ ಪವತೇ ಭೀಷೋದಯ ಸೂರ್ಯ ಸೂರ್ಯ ಕಾಲ ಕಾಲ ಆಗಬೇಕು ಮಳೆ ಬೆಳೆ ಕೊಡಬೇಕು ಋತುಚಕ್ರಗಳಿಗೆ ಅಧ್ಯಕ್ಷನಾಗಿರಬೇಕು ಕಾರ್ತೀಕ ಮಾಸ ತಮಿಳಲ್ಲಿಯೂ ಕಾರ್ತೀಕ ಶುರುವಾಯಿತು ಇವತ್ತು ಕೈ ಕಾಲು ನೋಡ್ಕೊಳ್ತೇವೆ ಒಡೀತಾ ಇದೆ ಮರವಡಕ ನೋಡಿ ಕಾಲ ಸರಿಯಾಗಿ ಮಾಡಿಬಿಡ್ತಾರೆ ಭಗವಂತ ಸ್ವಲ್ಪ ಮಳೆ ಹೆಚ್ಚಾಗ್ಬೋದು ಕಮ್ಮಿ ಆಗ್ಬೋದು ಮನುಷ್ಯರು ಮಾಡುವ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಅತಿವೃಷ್ಟಿ ಅನಾವೃಷ್ಟಿ ದೋಷಗಳು ಸೈಕ್ಲೋನ್ ಚಂಡಮಾರುತ ಬಾಂಗ್ಲಾದೇಶ ಕೊಚ್ಚುತ್ತಾ ಇದೆ ದಯವಿಟ್ಟು ಪಾಕಿಸ್ತಾನವನ್ನು ಕೊಚ್ಚು ಪ್ರಭು ಅಲ್ಲಿ ಉರಿ ಬೆಂಕಿಯಲ್ಲಿ ಸಾಯ್ತಾ ಇದ್ದಾರೆ ಇಲ್ಲಿ ಈ ರೀತಿ ಸಾಯ್ತಾ ಇದ್ದಾರೆ ತಮ್ಮ ಜನರಲ್ಲೇ ಕರುಣೆ ಇಲ್ಲದೆ ಇದ್ದ ಜನರನ್ನ ಭಗವಂತ ಹೇಗೆ ಮಾಡ್ತಾನೆ ಈತಿವಾದಗಳಿಂದ ಕೊಲ್ತಾನೆ ಅದಕ್ಕೂ ಒಂದು ನಿಯಮ ಇದೆ ಚಂಡಮಾರುತ ಹೇಗೆ ಬರಬೇಕು ಅದಕ್ಕೂ ನಿಯಮ ಇದೆ ಧೂಮಕೇತುಗಳಿಗೆ ಮಾಡಿಟ್ಟಿದ್ದಾನೆ ಅಂತ ಸೂರ್ಯ ಕರ್ಮಯೋಗಕ್ಕೆ ಬಹಳ ದೊಡ್ಡ ಉದಾಹರಣೆ ಕರ್ಮಯೋಗಿ ಅವನು ಜ್ಞಾನ ಪುಷ್ಕಳವಾಗಿದೆ ಅಂತ ಅವರು ಪಾಠ ಹೇಳ್ತಾನೆ ಇವತ್ತು ಯಾಜ್ಞವಲ್ಕರು ಜಯಂತಿ ಯಾಜ್ಞವಲ್ಕರು ಸೂರ್ಯನಿಂದಲೇ ಪಾಠ ಕಲಿತವರು ಇದ್ರೂ ಡ್ಯೂಟಿ ಬಿಡೋದಿಲ್ಲ ಅವನು ಹೋಗ್ತಾ ಇರ್ತಾನೆ ಹಿಂದೆ ಹೋಗಿ ಪಾಠ ಕಲ್ತ್ಕೋಬೇಕು ಕರ್ಮಯೋಗಿ ಸರಿ ಕೃಷ್ಣ ನೀನು ಅವನಿಗೆ ಹೇಳಿದೆ ನಾನು ಹ್ಯಾಕ್ ತಿಳಿಯೋದು ಕಥಮೇ ತದ್ವಿಜಾನೀಯ ತ್ವಮಾದೌ ಪ್ರೋಕ್ತವಾನಿತಿ ಬೆನ್ ತಟ್ಟಿದ ಹಾ ಹಾ ಸರಿಯಾನ ಕೇಳುವಿ ಕೇಟಡ ಮುಟ್ಟಾಳ್ ಪರವಾಗಿಲ್ಲ ಆದರೆ ನಾನು ನೀನು ಎಷ್ಟೋ ಜನ್ಮ ಎತ್ತಿದ್ದೇವೆ ಅರ್ಜುನ ನೀನು ಜನ್ಮ ಎತ್ತಿದ್ದೀಯೇ ಎಷ್ಟೋ ಅಂತ ನಿನಗೆ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾನು ಜನ್ಮಗಳನ್ನು ಎತ್ತಿದ್ದೇನೆ ಅವತಾರಗಳನ್ನು ಮಾಡಿದ್ದೇನೆ ಪ್ರತಿಯೊಂದು ಅವತಾರ ನನಗೆ ಗೊತ್ತಿದೆ ಯಾತಕ್ಕೆ ಎತ್ತಿದ್ದೇನೆ ಯಾವ ಸಂದರ್ಭದಲ್ಲಿ ಎತ್ತಿದ್ದೇನೆ ಯಾತಕ್ಕಾಗಿ ಎತ್ತಿದ್ದೇನೆ ನನಗೆ ಗೊತ್ತು ನಾನು ಸರ್ವಜ್ಞ ಯಾಕೆ ಸ್ವೇಚ್ಛಾವತಾರ ನಿನ್ನದು ಕರ್ಮವಶವಾದಂತಹ ಜನ್ಮ ನಿನಗದು ಗೊತ್ತಿಲ್ಲ ಮೀನೋಡಾಮೈ ಕೇಳಲರಿ ಕುರಳಾಯಿ ಹೇಳಬಾರರು ಮೀನೋಡು ಆಮೈ ಕೇಳಲ್ ಅರಿ ಕುರಳಾಯಿ ಮುನ್ನುಮಿ ರಾಮನಾಯ್ ತಾನಾಯ್ ಪಿನ್ನುಮಿ ರಾಮನಾಯ್ ದಾಮೋದರನಾಯ್ ಕಲ್ಕಿಯಮ್ಮನ ಅಂತನ್ನೈ கண்ணபுரத்து அடியன் கலியன் ஒலி செய்த தேலார் என் சொல் தமிழ் மாலை ಶಪ್ಪ ಪಾವಂ ನಿಲ್ಲಾವೇ ತಿರುಕಣ್ಣಪುರಂ ಅಂತ ಒಂದು ಕ್ಷೇತ್ರ ಶೌರ್ಯರಾಜ ಪೆರುಮಾಳ್ ನಮ್ಮ ಕೃಷ್ಣ ಆ ಜಾಗದಲ್ಲಿ ಅವನನ್ನ ಕೊಂಡು ಕುರಿತು ಕೊಂಡಾಡ್ತಾ ಇದ್ದಾರೆ ಮೀನೋಡು ಆಮೈ ಕೇಳಲ್ ಅರಿಹಿ ಕುರಳಾಯ್ ಕುರಳದ ವಾಮನಾವತಾರ ಮುನ್ನೊಮಿ ರಾಮನಾಯ್ ಮೊದಲು ರಾಮ ಪರಶುರಾಮ ತಾನಾಯ್ ರಾಮ ರಾಮಾವತಾರ ಮಧ್ಯ ಮಾಡಿಬಿಟ್ರು ತಾನಾಯ್ ಪಿನ್ನಮಿ ರಾಮನಾಯ್ ಬಲರಾಮ ದಾಮೋದರನಾಯ್ ಕಲ್ಕಿಯುಮಾನಾಂತನ್ನಹಿ ಕಣ್ಣಪುರತ್ತೆ ಅಡಿಯನ್ ಕಲಿಯನ್ ಒಲಿಶೈದ ತೇನಾರಿನ್ ಶೊಲ್ ತಮಿಳ್ ಮಾಲೈ ಜೇನ್ ತುಂಬ ತುಪ್ಪಿದ್ದೇನೆ ಈ ಪದ್ಯಗಳನ್ನು ಯಾರು ಸಲ್ತುಕೊಳ್ತಾರಿಯೋ ಅದನ್ನು ಹೇಳಿದ್ರೆ ಪಾವಂ ನಿಲ್ಲಾವೇ ಅವರಿಗೆ ಪಾಪಗಳು ನಿಲ್ಲೋದಿಲ್ಲ ಇಚ್ಛಾಮೇನ ವಿಹಾರ ಕಚ್ಛವ ಮಹಾಪೌತ್ರಿನ್ ಯದಚ್ಛಾ ಹರೇ ರಕ್ಷಾವಾಮನ ರೋಷರಾಮ ಕ್ರೀಡಾ ವಲ್ಲವ ಕಲ್ಕೆ ವಾಹನ ದಶಾ ಪ್ರತ್ಯಂ ನಿಧಿ ಪ್ರತ್ಯಹಂ ದಶಾವತಾರ ಸ್ತೋತ್ರದಲ್ಲಿ ಆಚಾರ್ಯರು ಒಂದೊಂದು ಅವತಾರಕ್ಕೆ ಒಂದೊಂದು ವಿಶೇಷಣವನ್ನು ಹಾಕ್ತಾರೆ ನಾಳೆ ತೋರಿಸ್ತೇನೆ ಈ ಅವತಾರಕ್ಕೆ ನಿಯಮ ಇದೆಯೋ ಬಾಯಿಗೆ ಬಂದಾಗೆ ಮನಸ್ಸಿಗೆ ಬಂದಾಗೆ ತಾನೇ ಅಂದರೆ ಅಲ್ಲಿ ನಿಯಮಗಳನ್ನು ಹೇಳ್ತಾನೆ ಭಗವಂತ ನಾನು ಅವತಾರವನ್ನು ಎತ್ತಿದ್ದೇನಪ್ಪ ಅರ್ಜುನ ಸೂರ್ಯನಿಗೆ ಹೇಳಿದ್ದು ಅದು ಒಂದು ಅವತಾರ ಯಾವಾಗ ಹೇಳಿದೆ ಡೀಟೇಲ್ ನಾನು ಹೇಳಿದ್ರು ನಿನಗೆ ಗೊತ್ತಾಗೋದಿಲ್ಲ ಸೂರ್ಯ ಇಲ್ಲದೇ ಕಾಲ ಒಂದಿತ್ತೋ ಇಲ್ಲವೋ ಪ್ರಳಯದಲ್ಲಿ ಸೂರ್ಯನನ್ನು ನಾನು ಮೊದಲು ನಿರ್ಮಾಣ ಮಾಡಿದೆ ಅವನಿಗೆ ಬೆಳಕನ್ನು ಕೊಟ್ಟೆ ಹೋಗು ನಿಂತ್ಕೋ ಅಂತ ಹೇಳಿದೆ ಹೇಳಿದ ಮೇಲೆ ನಿಯಮಗಳನ್ನು ನಾನೇ ಅವನಿಗೆ ಬ್ರಹ್ಮನಿಗೆ ನಿಯಮವನ್ನು ಕೊಟ್ಟವನು ಯೋ ಬ್ರಹ್ಮಾಣಂ ವಿಧಾದಿ ಪೂರ್ವಂ ಚತುರ್ಮುಖ ಬ್ರಹ್ಮನಿಗೆ ಬಿಡಲಿಲ್ಲ everything goes by order everything is govern by rules and discipline ಆ ಬ್ರಹ್ಮನಿಗೂ ಹೇಳಿದೆ ಇವನಿಗೂ ಹೇಳಿದೆ ಆದರೆ ಜನ ತಿಳ್ಕೊಳ್ತಾರೆ ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂಭಾವ ಮಜಾನಂತಹ ಇಲ್ಲ ಕರುಣೆಯಿಂದ ನಾನು ಇಳಿದು ಬಂದೆ ಅದು ಪರಂಭಾವ ದಯಾದೇವಿ ಹೋಗು ಅಂತ ಹೇಳಿದ್ಲು ನನ್ನ ಹೆಂಡತಿ ಹೋಗು ಅಂತಲೂ ನಾ ಮೀನಾದೆ ಹೆಂಡತಿ ಹೇಳಿದ್ಲು ಮ ನಾನು ಕೂರ್ಮವಾದೆ ಅವಳು ಹೇಳಿದ್ಲು ಅಂತ ಬಂದೆ ಎಂಬುದಾಗಿ ಯಾರು ತಿಳ್ಕೊಳ್ಳೋದು ಎಲ್ಲ ಪರಂಭಾವ ಮಜಾನಂತಹ ಮಮಭೂತ ಮಹೇಶ್ವರಂ ನತು ತು ಮಾಮಭಿಜಾನಂತಿ ತತ್ವೇನ ಅತಶ್ಚವಂತಿ ತೇ ಪಡಾದನ ಪಟ್ಟೆ ಮನುಷ್ಯರ್ಕ ಹನುಮಂತ ಹೇಳ್ತಾನೆ ಭಾಗವತದಲ್ಲಿ ಮರ್ತ್ಯಾವತ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ರಾಮಾವತಾರ ಮಾಡಿದ್ಯಾತಕ್ಕೆ ಮನುಷ್ಯರಿಗೆ ತಿಳಿಯಲಿ ಕಷ್ಟ ಬರ್ತದೆ ಸುಖ ಬರ್ತದೆ ಸಂಯೋಗ ವಿಯೋಗ ಬರ್ತದೆ ತಿಳಿಲಿ ಅಂತಲೇ ಹೊರತು ಸೀತಾ ವಿಯೋಗದಲ್ಲಿ ಇವನು ಕ್ಲೇಶಪಟ್ಟ ಕಲ್ಲು ಮುಳ್ಳು ಎಲ್ಲರೂ ಕರಗುವಂತೆ ಅಳ್ತಾ ಹೋದ ಹಾಗಲ್ಲ ರಾಮ ತತ್ವ ಎಂಬುದಾಗಿ ಇದು ಅಭಿನಯ ಮಾತ್ರ ಜೀವನ ಅಂದಮೇಲೆ ಸುಖ ಇರುತ್ತೆ ದುಃಖ ಇರುತ್ತೆ ಅದರಲ್ಲಿ ಧರ್ಮವೂ ಇರುತ್ತೆ ಅಧರ್ಮವೂ ಇರುತ್ತೆ ತಿಳ್ಕೊಳ್ಳಿ ಅಂತ ಮಾಡಿದ್ದೆ ಹೊರತು ಮೂಢರು ತಂದೆ ಹೇಳಿಬಿಟ್ಟ ಕಾಡಿಗೆ ಬಂದುಬಿಟ್ಟ ಹಾಕ್ಕೊಳ್ಳೋಕ್ಕೊಂದು ಜೊತೆ ಪಾದರಕ್ಷೆ ಇಲ್ಲದೆ ಅವನು ಎಂಥ ತಮಾರಿ ಅವನು ಕೈ ಕೈಗೆ ಸರಿಯಾದ ಮಗ ಅವನು ರಾಜ್ಯ ಕಿತ್ಕೊಂಡ್ರೆ ಇವನು ಪಾದರಕ್ಷೆಯನ್ನೇ ಕಿತ್ಕೊಂಡು ಹೋಗ್ಬಿಟ್ಟ ಬಿರಂದು ಪಡಾದರ ಪಟ್ಟು ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತವ ಅವತಾರಕ್ಕೆ ಪ್ರಯೋಜನ ಹೇಳ್ತಾನೆ ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋ ಇಲ್ಲಿ ರಾಮಾನುಜಾಚಾರ್ಯರು ಭಾಷ್ಯ ನೋಡಬೇಕು ರಸಗಣವಾದ ಭಾಷ್ಯ ಅದರ ಮೇಲೆ ತಾತ್ಪರ್ಯ ಚಂದ್ರಿಕೆ ನೋಡಬೇಕು ಹುಟ್ಟು ಸಾವಿಲ್ದವನು ಕಾಣು ನಾನು ಅರ್ಜುನ ಅಜಾಯಮಾನೋ ಬಹುಧಾ ವಿಜಾಯತೆ ಅವ್ಯಯಾತ್ಮ ಜನ್ಮ ಎತ್ತುವುದರಿಂದ ಶಕ್ತಿ ವ್ಯರ್ಥ ಆಗೋದಿಲ್ಲ ಶ್ರಮ ಆಗೋದಿಲ್ಲ ಭೂತಾನಾಮ್ ಈಶ್ವರೋಪಿ ಎಲ್ಲ ಪ್ರಾಣಿ ಪಶು ಪಕ್ಷಿಗಳಿಗೆ ಒಡೆಯನಾಗಿರ್ತೇನೆ ಇದ್ದರೂ ಕೂಡ ಪ್ರಕೃತಿ ಸ್ವಾಮಧಿಷ್ಠಾಯ ನಮ್ಮ ಪ್ರಕೃತಿ ಕರ್ಮ ಕರ್ಮ ಪ್ರಸೂತವಾದದ್ದು ತ್ರಿಗುಣಾತ್ಮಕ ಪ್ರವೃತ್ತಿ ಕಫವಾತ ಬಿತ್ತವಿದ್ದದ್ದು ಎಷ್ಟೇ ಮುಟ್ಟಾಗಿದ್ರು ಜೀವನದಲ್ಲಿ ಒಮ್ಮೆಯೂ ಕೆಮ್ಮದೇ ಇದ್ದವ್ರು ಯಾರು ಇದ್ದೀರಾ ಇದ್ರ ಕೈ ಮುಗಿರಿ ನೋಡೋಣ ಒಮ್ಮೆಯೂ ಕೆಮ್ಮದೇ ಇದ್ದವರು ಒಮ್ಮೆಯೂ ತಲೆನೋವು ಬರದೇ ಇದ್ದವರು ಒಮ್ಮೆಯೂ ವಾತ ಶೀತ ಜ್ವರ ಪಿತ್ತ ಬರದೇ ಇದ್ದವರು ಒಂದು ವೇಳೆ ಇದ್ದರೆ ಅವರಿಗೂ ಕಪವಾತ ಪಿತ್ತೈ ಕಂಠಾವರೋಧನ ವಿಧವು ಸ್ಮರಣಂ ಕುತಸ್ತೆ ಕೊನೆಗಳಿಗೆಯಲ್ಲಿ ವಕ್ರಿಸ್ಕೊಳ್ತೇವೆ ಅವು ಮೈಕೈ ಗಟ್ಟಿಯಾಗಿರುವಾಗಲೇ ಕಫವಾತ ಪಿತ್ತ ಬಂದುಬಿಟ್ರೆ ಪರವಾಗಿಲ್ಲ ಪ್ರೊಬೇಷನ್ ಆಗ್ತದೆ ಯಾವ ವೇಳೆಯಲ್ಲಿ ಬೇಕಾದ್ರೂ ಪ್ರಾಣ ಹೋಗ್ಬೋದು ಅಂತ ತಿಳುವಳಿಕೆ ಬರುತ್ತೆ ಒಟ್ಟಿಗೆ ಕೊನೆಯಲ್ಲಿ ಬಂದ್ಬಿಟ್ರೆ ಇಪ್ಪವೇ ಒಂದು ತಿಂಗಳ ಏನ ಬಂದಿರೋದು ಈಗ ಬಂದ್ರೆ ಅಂತ ಕೇಳೋ ಹಾಗಾಗತ್ತೆ ಒಟ್ಟಿಗೆ ಬರ್ತಾವೆ ಮುಂಡೆ ಅವು ಕಫವಾತ ಪೀರ್ಥಗಳು ನಮ್ಮ ಪ್ರಾಣ ತೆಗೆಯೋದಕ್ಕೆ ಕೆಟ್ಟ ಶಬ್ದ ಹೇಳಿಬಿಟ್ಟೆ ಕಫವಾತ ಪಿತ್ತ ಅಂದ್ರೆ ಹೆಂಡತಿ ಮಕ್ಕಳು ಅಂತ ಅರ್ಥ ಮಾಡ್ತಾರೆ ಗುರುಗಳು ಕೊನೆಗಳಿಗೆ ಎಲ್ಲಿ ಬರ್ತಾರೆ ದೇವರ ಸ್ಮರಣೆ ಮಾಡೋದಕ್ಕೆ ಅವಕಾಶವಿಲ್ಲ ಕೊರಲು ಹೆಸರ್ತಾ ಇರ್ತಾರೆ ಲೇವಾದೇವಿ ಮಾಡಿದ್ದೀರಿ ಎಷ್ಟು ಕೊಟ್ಟಿದ್ದೀರಿ ನನ್ನ ಕಾಣಿದ ಅವಳಿಗೆ ಎಷ್ಟು ಕೊಟ್ಟರೆ ಇವನಿಗೆ ಎಷ್ಟು ಕೊಟ್ಟರೆ ದುಡ್ಡು ಚಕ್ ಚೆಕ್ಬುಕ್ ಎಲ್ಲಿಟ್ರಿ ಪಾಸ್ ಬುಕ್ ಎಲ್ಲಿಟ್ರಿ ಕಪವಾತ ಬಿತ್ತೈ ಕಂಠ ಬರೋ